ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ವರ್ಣಕ್ಕೆ ಇರುವ ಅಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿರುವ ಭಗವದ್ ರೂಪವನ್ನು ತಿಳಿಸಿದರು ಈ ಪದ್ಯದಲ್ಲಿ ವೈಶ್ಯರ ಜಾತಿಗೆ ಅಭಿಮಾನಿ ಅಭಿಮಾನಿಯಾಗಿ ಅವರ ಅಂತರ್ಯಾಮಿಯಾಗಿರುವ ಭಗವದ್ ರೂಪವನ್ನು ಇಲ್ಲಿ ತಿಳಿಸ್ತಾರೆ ಮೀನಕೇತನ ತನಯ ಪ್ರಾಣಾಪಾನ ವ್ಯಾನೋದಾನ ಮುಖ್ಯೈಕೋನ ಪಂಚಾಶನ್ ಮರುದ್ಗಣ ರುದ್ರವಸುಗಣರು ಮೇನಕಾತ್ಮಜ ಕುವರ ವಿಶ್ವಕ್ಸೇನ ಧನಪಾದ್ಯ ಅನಿಂಶರನು ಸದಾನುರಾಗದಿದೇನಿಪುದು ವೈಶ್ಯರುಳು ಪ್ರದ್ಯುಮ್ನ ವೈಶ್ಯರುಳು ಪ್ರದ್ಯುಮ್ನ ಇದ್ದಾನೆ ಅಂತ ತಿಳಿಸ್ತಾರೆ ವೈಶ್ಯ ಜಾತಿಯಲ್ಲಿರ್ತಕ್ಕಂಥ ಪ್ರದ್ಯುಮ್ನ ಅನ್ನೋ ಭಗವಂತನ ವಿಭೂತಿ ರೂಪವನ್ನು ಹೇಳ್ತಾರೆ ವೈಶ್ಯ ಜಾತಿಯ ಕರ್ಮ ಏನು ಅಂತಾದರೆ ವ್ಯಾಪಾರೀಕರಣ ಕೃಷಿ ಪಶುಪಾಲನೆ ವಾಣಿಜ್ಯ ವ್ಯವಹಾರ ಇದೆಲ್ಲ ವೈಶ್ಯ ಜಾತಿಯ ಸ್ವಭಾವ ಸಹಜವಾಗಿರ್ತಕ್ಕಂಥ ಗುಣಗಳು ಹಾಗೆ ಹೇಳಿದ ತಕ್ಷಣ ಕೇವಲ ಹಣ ಸಂಪಾದನೆ ಮಾತ್ರ ಇವರು ಮಾಡ್ತಕ್ಕಂಥ ಕಾರ್ಯ ಧರ್ಮ ಅರ್ಥ ಕಾಮಗಳನ್ನೇ ಅರ್ಥ ಮತ್ತು ಕಾಮ ಇದನ್ನೇ ಮಾಡ್ತಾ ಧರ್ಮ ಮತ್ತು ಮೋಕ್ಷವನ್ನು ಬಯಸಬಾರದು ಅಂತ ನಿಷಿದ್ಧ ಮಾಡಿಲ್ಲ ಪೌರೋಹಿತ್ಯ ಅಧ್ಯಾಪನ ವೃತ್ತಿಗಳಿಂದ ಬ್ರಾಹ್ಮಣ ಯಾವ ರೀತಿಯಾಗಿ ಬದುಕ್ತಾನೋ ರಾಜ್ಯ ಸಂಪಾದನೆಯಿಂದ ಕ್ಷತ್ರಿಯ ಯಾವ ರೀತಿಯಾಗಿ ಬದುಕ್ತಾನೋ ಅದೇ ರೀತಿಯಾಗಿ ವ್ಯಾಪಾರೀಕರಣ ವೃತ್ತಿಯಿಂದ ವೈಶ್ಯನಾಗಿರ್ತಕ್ಕಂಥವ್ರು ಬದುಕು ಅಥವಾ ಜೀವನವನ್ನು ನಡೆಸ್ತಾನಷ್ಟೆ ಇವನಿಗೂ ಕೂಡ ವೈಶ್ಯ ಜಾತಿಯ ಜೀವಿಗೂ ಕೂಡ ಭಗವನ್ನಿಷ್ಠೆ ಇಂದ್ರಿಯ ನಿಗ್ರಹ ಬ್ರಹ್ಮಚರ್ಯದ ಪಾಲನೆ ಆ ಎಲ್ಲ ಬ್ರಾಹ್ಮಣ ಜಾತಿಯಲ್ಲಿ ಏನು ಗುಣಗಳನ್ನು ನೋಡ್ತೀವೋ ಅವು ಇರಲೇಬೇಕು ಇದ್ದೇ ಇರ್ತವೆ ಆದರೆ ಬ್ರಾಹ್ಮಣನಲ್ಲಿ ಕ್ಷತ್ರಿಯನಲ್ಲಿ ಇರೋದಕ್ಕಿಂತ ವೈಶ್ಯ ಜಾತಿಯಲ್ಲಿ ಈ ಗುಣಗಳು ಕಡಿಮೆಯಾಗಿ ಇರ್ತವೆ ಅವನೂ ಕೂಡ ಮೋಕ್ಷ ಸಾಧನೆಗಾಗಿ ಪ್ರಯತ್ನವನ್ನು ಮಾಡಲೇಬೇಕು ಇದು ಕೂಡ ವೈಶ್ಯಜಾತಿಯ ಸಹಜ ಗುಣ ಇದು ಜನ್ಮದಿಂದ ಅಂಟಿಕೊಂಡು ಬರಲ್ಲ ತಪಸ್ಸಿನಿಂದ ಬರುತ್ತೆ ಸಂಸ್ಕಾರದಿಂದ ಬರುತ್ತೆ ಜನ್ಮನ ಜಯತೆ ಶೂತ್ರ ಕರ್ಮಣ ಜಯತೆ ದ್ವಿಜ ಅಂತ ಸಂಸ್ಕಾರ ತಪಸ್ಸುಗಳಿಂದ ಗುಣ ಲಭಿಸೋದು ಕೂಡ ಅಭಿಮಾನಿ ದೇವತೆಗಳ ಅಧೀನ ಅವರು ಒಲಿದು ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿದಾಗ ಅವರು ಆಯಾ ವರ್ಣಾಶ್ರಮ ಧರ್ಮವನ್ನು ಕಾಪಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಸ್ಫೂರ್ತಿಯನ್ನು ಅವರು ಅನುಗ್ರಹಿಸುತ್ತಾರೆ ಆ ವೈಶ್ ಮೀನಕೇತನ ತನಯ ಅಂದರೆ ಮತ್ಸ್ಯ ಚಿಹ್ನೆಯ ಧ್ವಜವನ್ನು ಹೊಂದಿರತಕ್ಕಂಥ ಮನ್ಮತ ಅವನ ಮಗ ಅನಿರುದ್ಧ ಅನಿರುದ್ಧ ಅಂಥೇಳಿ ಭಗವಂತನ ಅನಿ ಚತುರ್ವ್ಯೂಹ ರೂಪಗಳನ್ನು ಹೇಳಬೇಕಾದ್ರೆ ಹೇಳ್ತೀವಲ್ಲ ಆ ಭಗವಂತನ ವಿಭೂತಿ ರೂಪ ಅದು ಬೇರೆಯೇ ಇದೆ ಅದು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಶೂದ್ರ ಜಾತಿಯಲ್ಲಿ ಬರುವಂಥದ್ದು ಅಂತ ಇಲ್ಲಿ ಆ ಮನ್ಮಥನ ತನಯ ಅಂದರೆ ಮಗನಾಗಿರ್ತಕ್ಕಂಥ ಅನಿರುದ್ಧ ಆಮೇಲೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ದಾಸಪ್ರಾಣರು ಅವರ ರೂಪ ಆಮೇಲೆ ನಲವತ್ತೊಂಬತ್ತು ಏಕಭೂನ ಪಂಚಾಶನ್ ವಸು ರುದ್ರ ವಸುಗಣರು ಈ ನಲವತ್ತೊಂಬತ್ತು ಮರುತ್ಗಳು ಏಕವೋನ ಅಂದರೆ ಐವತ್ತಕ್ಕಿಂತ ಒಂದು ಕಡಿಮೆ ಆ ನಲವತ್ತೊಂಬತ್ತು ಮರುದ್ಗಣದ ದೇವತೆಗಳು ಆಮೇಲೆ ರುದ್ರಗಣದವರು ವಸುಗಣದವರು ಗಣಪತಿ ವಿಶ್ವಕ್ಸೇನ ಕುಬೇರ ಈ ಎಲ್ಲ ದೇವತೆಗಳನ್ನು ಕೂಡ ವೈಶ್ಯರಲ್ಲಿ ಸದಾ ಭಕ್ತಿಯಿಂದ ಚಿಂತನೆಯನ್ನು ಮಾಡಬೇಕು ಪ್ರದ್ಯುಮ್ನ ಅನ್ನೋ ಭಗವಂತನ ವಿಭೂತಿ ರೂಪ ಇವರೊಳಗೆ ವೈಶ್ಯರಲ್ಲಿ ಸದಾ ಕುದು ವೈಶ್ಯರುಡು ಪ್ರದ್ಯುಮ್ನ ಅಂತ ತಿಳಿಸ್ತಾರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮೊದಲಾಗಿರ್ತಕ್ಕಂಥ ನಲವತ್ತೊಂಬತ್ತು ಓನ ಅಂದರೆ ನಲವತ್ತೊಂಬತ್ತು ಏಕೋನ ಪಂಚಾಶತ್ ಅಂತ ಐವತ್ತಕ್ಕಿಂತ ಒಂದು ಕಡಿಮೆ ಅಂತ ಆ ಮರುದ್ಗಣ ದೇವತೆಗಳನ್ನು ಆಮೇಲೆ ರುದ್ರಗಣ ಅಂತ ಹೇಳಿದ್ರೆ ಉಮಾಪತಿಯಾಗಿರ್ತಕ್ಕಂಥ ರುದ್ರದೇವರು ಭವ ಅಂತ ಏನು ಕರಿತೀವಿ ಅವರನ್ನು ಬಿಟ್ಟು ಏಕಾದಶ ರುದ್ರದಲ್ಲಿ ಇನ್ನು ಹತ್ತು ಮಂದಿ ಇರ್ತಾರಲ್ಲ ಆ ರುದ್ರಗಣದ ದೇವತೆಗಳನ್ನು ಆಮೇಲೆ ಅಷ್ಟವಸ್ತುಗಳಲ್ಲಿ ಅಗ್ನಿಯನ್ನು ಕೃಷಾನು ಅವನನ್ನು ಬಿಟ್ಟು ಇನ್ನು ಏಳು ಜನ ಅಗ್ನಿಗಳೇನಿದ್ದಾರೆ ಅವರನ್ನು ಕೂಡ ವೈಶ್ಯಜಾತಿ ಅಭಿಮಾನಿ ದೇವತೆಗಳು ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಇನ್ನು ಮೇನಕಾತ್ಮಜ ಕುವರ ಪಾರ್ವತಿ ಪುತ್ರನಾಗಿರ್ತಕ್ಕಂಥ ಗಣಪತಿ ಇವನು ಕೂಡ ವೈಶ್ಯ ಜಾತಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ಸೇನಾ ವೈಕುಂಠದಲ್ಲಿ ಭಗವಂತನ ಪರಿವಾರ ದೇವತೆ ಆಗಿರ್ತಾನೆ ಕುಬೇರ ಮೊದಲಾಗಿರ್ತಕ್ಕಂಥ ದೇವತೆಗಳನ್ನು ಕೂಡ ವೈಶ್ಯ ಜಾತಿಯಲ್ಲಿ ಚಿಂತನೆಯನ್ನು ಮಾಡಬೇಕು ಆದ್ದರಿಂದ ಈ ವೈಶ್ಯಜಾತಿಕ ಅಭಿಮಾನಿ ದೇವತೆಗಳನ್ನು ಹೇಳುವಂಥ ಸಂದರ್ಭದಲ್ಲಿ ದ್ವಾದಶ ಆದಿತ್ಯರಲ್ಲಿ ನಾಲ್ಕು ಜನನ ಬಿಟ್ಟು ವಿವಸ್ವಾನ್ ನಾಮಕ ಸೂರ್ಯ ಇಂದ್ರ ವರುಣ ವಿಷ್ಣು ಈ ನಾಲ್ಕು ಜನನ ಹೊರತುಪಡಿಸಿ ಎಂಟು ಮಂದಿ ಆದಿತ್ಯರನ್ನು ಆಮೇಲೆ ಏಕಾದಶ ರುದ್ರರನ್ನು ಹೇಳುವ ಸಂದರ್ಭದಲ್ಲಿ ಉಮಾಪತಿಯಾಗಿರ್ತಕ್ಕಂಥ ಭವ ಅನ್ನೋ ಹೆಸರಿನಿಂದ ಇರೋ ರುದ್ರದೇವರನ್ನು ಬಿಟ್ಟು ಉಳಿದ ಹತ್ತು ಮಂದಿ ರುದ್ರ ಗಣದವರನ್ನು ಅದಾದಮೇಲೆ ನಲ್ ವಾಯುದೇವರನ್ನು ಪಂಚಾಶತ್ ಅಂದರೆ ಐವತ್ತು ಮಂದಿ ಒಳಗೆ ಪ್ರಧಾನವಾಗಿರ್ತಕ್ಕಂಥ ವಾಯುದೇವರನ್ನು ಬಿಟ್ಟು ಉಳಿದ ನಲವತ್ತೊಂಬತ್ತು ಮಂದಿ ಮರುತುಗಳನ್ನು ಅಗ್ನಿಯನ್ನು ಬಿಟ್ಟು ಏಳು ಜನ ವಸು ದೇವತೆಗಳನ್ನು ಎಲ್ ಆಮೇಲೆ ಹತ್ತು ಮಂದಿ ವಿಶ್ವೇ ದೇವತೆಗಳು ಇವರೆಲ್ಲರೂ ಕೂಡ ಆ ವೈಶ್ಯ ಜಾತಿಗೆ ಅಭಿಮಾನಿ ದೇವತೆಗಳು ಈ ರೀತಿಯಾಗಿ ತಿಳಿಸ್ಬೇಕು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಬ್ರಹ್ಮನ ತೊಡೆಯಿಂದ ವೈಶ್ಯ ಜಾತಿಗೆ ಅಭಿಮಾನಿಯಾಗಿರ್ತಕ್ಕಂಥ ವಾಸ್ತುಪುರುಷ ಅವನು ಕೂಡ ಈ ವೈಶ್ಯ ಜಾತಿಗೆ ಅಭಿಮಾನಿಯಾಗಿ ಜನಿಸ್ದ ಅಂತ ಹೇಳ್ತಾರೆ ಈ ವಾಸ್ತು ಪುರುಷ ಒಬ್ಬ ಅಸುರ ಅವನು ಆದರೂ ಕೂಡ ಅವನು ದುಷ್ಟನಲ್ಲ ಬಲಿಚಕ್ರವರ್ತಿ ಪ್ರಹ್ಲಾದ ಮೊದಲಾದವರೆಲ್ಲ ಇದ್ದಾರಲ್ಲ ಆ ರೀತಿಯಾಗಿ ದೇವ ಸ್ವಭಾವವನ್ನು ಹೊಂದಿರತಕ್ಕಂಥ ವಿಷ್ಣು ಭಕ್ತ ಅವನು ಆದ್ದರಿಂದ ಅವನನ್ನು ದೇವತೆ ಅಂತಲೂ ಕೂಡ ಗಣನೆ ಮಾಡೋದು ಚೌಕಾಕಾರದವನಾಗಿದ್ದು ಸರ್ವನಾಶಕವಾಗಿರ್ತಕ್ಕಂಥ ಅಸುರ ಅಂತ ಹೇಳಿದೆ ಚತುರಸ್ರಾಕೃತಿ ಕಶ್ಚಿದ ಅಸುರ ಸರ್ವನಾಶಕ ಆತ ವರಾಹ ದೇವರ ಬೆವರಿನಿಂದ ಹುಟ್ಟಿರ್ತಕ್ಕಂಥ ನಾಲ್ಕು ಮುಖದ ದೇವ ಈ ವಾಸ್ತು ಪುರುಷ ಅಂತ ತಿಳಿಸ್ತಾರೆ ದೇವತೆಗಳೆಲ್ಲ ಅವನನ್ನು ಭೂಮಿಯಲ್ಲಿ ಕೆಳಗೆ ಹಾಕಿ ಅವನನ್ನು ಬಕ್ಬರಲೆ ಮಲಗಿಸಿ ಅವನ ಬೆನ್ನಿನ ಮೇಲೆ ಕೂತರು ಆತ ಚೌಕಾಕಾರನಾಗಿ ವಾಸ್ತುಪುರುಷ ನೆಲದಲ್ಲಿ ಬೋರ್ಲಾಗಿ ಮಲ್ಕೊಂಡ ಅವನ ಬೆನ್ನ ಮೇಲೆ ನಡುವೆ ಬ್ರಹ್ಮದೇವರು ಸುತ್ತಲೂ ದಿಕ್ಪಾಲಕರು ಸ್ಕಂದ ವಿನಾಯಕ ಸೂರ್ಯ ಕುಬೇರ ಮೊದಲಾಗಿರ್ತಕ್ಕಂಥ ದೇವತೆಗಳು ಚತುರ್ಭುಜರಾಗಿ ಕೈ ಮುಗಿದು ಬ್ರಹ್ಮದೇವರನ್ನು ನೋಡ್ತಾರೆ ಇಂತಹ ವಾಸ್ತುಪುರುಷರನ್ನು ಪ್ರತಿ ವರ್ಷ ಎಲ್ಲರೂ ಕೂಡ ಪೂಜೆ ಮಾಡಬೇಕು ಇಲ್ಲದೇ ಇದ್ದರೆ ನಾವು ಮಾಡ್ತಕ್ಕಂಥ ದೇವಾಲಯ ಮನೆ ಉದ್ಯಾನವನ ಕೆರೆ ಬಾವಿ ಎಲ್ಲವೂ ಕೂಡ ಅಸುರರ ಅಸುರಿ ಶಕ್ತಿಗಳ ವಾಸಸ್ಥಾನ ಆಗತ್ತೆ ಆದ್ದರಿಂದ ನಮಗೆ ವಾಸ್ತು ದೋಷ ಬರಲಿಕ್ಕೆ ಕಾರಣ ಏನು ಅದರ ನಿವೃತ್ತಿ ಏನು ಅಂತ ಆದರೆ ಇಂಥ ವಾಸ್ತುಪುರುಷನನ್ನು ನಾವು ಪ್ರತಿ ವರ್ಷವೂ ಕೂಡ ಆರಾಧನೆ ಮಾಡಬೇಕು ಭಗವಂತನ ಆಜ್ಞೆಯಂತೆ ಈ ರೀತಿಯಾಗಿ ಬೋರ್ಲಾಗಿ ಮಲಗಿರ್ತಕ್ಕಂಥ ಈ ವಾಸ್ತುಪುರುಷ ನಾವು ಅವನನ್ನು ತಿರಸ್ಕಾರ ಮಾಡಿದರೆ ಎದ್ದು ಹೊರಟು ಹೋಗ್ತಾನೆ ಯಾವಾಗ ಅವನು ಎದ್ದು ಹೊರಟ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೋ ದೇವತೆಗಳು ಕೂಡ ಆ ವಾಸ್ತುಪುರುಷನ ಜೊತೆಗೆ ಎದ್ದು ಹೋಗ್ತಾರಲ್ಲಿಂದ ಆಗ ವಾಸ್ತು ದೋಷ ನಾನಾ ರೀತಿಯಾಗಿರ್ತಕ್ಕಂಥ ನಮಗೆ ವಿಘ್ನಗಳು ಸಾಧನೆಗೆ ಅಂತ ಈ ರೀತಿಯಾಗಿ ನಮಗೆ ಚಿಂತನೆಯನ್ನು ಮಾಡ್ತೀವಿ ಆ ಎಲ್ಲ ದೇವತೆಗಳು ಮತ್ತು ವಾಸ್ತುಪುರುಷ ಅಲ್ಲಿಂದ ವಾಸ್ತುಪುರುಷನ ತಿರಸ್ಕಾರ ಆದಾಗ ಎದ್ದು ಹೋಗಬೇಕಾದ್ರೆ ಸುಮ್ಮ ಸುಮ್ಮನೆ ಎದ್ದು ಹೋಗಲ್ಲ ಯಜಮಾನ ಇದುವರೆಗೆ ಸಂಗ್ರಹ ಮಾಡಿಟ್ಟಿರ್ತಕ್ಕಂಥ ಎಲ್ಲ ಪುಣ್ಯವನ್ನು ಕೂಡ ಕಸ್ಕೊಂಡು ಪಾಪವನ್ನೆಲ್ಲ ಅವನಿಗೆ ಕೊಟ್ಟು ಹೋಗ್ತಾರೆ ಆದ್ದರಿಂದ ಪ್ರತಿ ವರ್ಷ ವಾಸ್ತು ಪೂಜೆ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶುಭ ಅನ್ನೋದು ಆಗೋದಿಲ್ಲ ದೋಷ ಅನ್ನೋದು ಆಗೋದಿಲ್ಲ ಹೀಗೆ ಧನಪಾದ್ಯ ನಿಮಿಷನೂ ಸದಾನುರಾಗದಿದೇನೆಪುರು ಧನ ಪ ಅಂದರೆ ಕುಬೇರ ಧನ ಅಂದರೆ ಸಂಪತ್ತು ಅದಕ್ಕೆ ಪ ಅಂದರೆ ಅಧಿಪತಿಯಾಗಿರ್ತಕ್ಕಂಥವನು ಕುಬೇರ ಆ ಧನಪಾದಿ ಅಂದರೆ ದವನ ಕುಬೇರ ಮೊದಲಾಗಿರ್ತಕ್ಕಂಥ ವೈಶ್ಯ ಜಾತಿಯ ಅಭಿಮಾನಿ ದೇವತೆಗಳಾಗಿರ್ತಕ್ಕಂಥ ನಾಸಿಕ್ಯ ವಾಯುವನ್ನು ಅಮುಖ್ಯ ಅಭಿಮಾನಿಯಾಗಿರ್ತಕ್ಕಂಥ ವಾಸ್ತುಪುರುಷನನ್ನು ಕೂಡ ಚಿಂತನೆಯನ್ನು ಮಾಡಿದ್ರೆ ನಾವು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ ಮನೆ ಕೆರೆ ಬಾವಿ ಹೀಗೆ ಲೋಕ ಕಲ್ಯಾಣಕರವಾಗಿರ್ತಕ್ಕಂಥ ಸಂಪತ್ತನ್ನು ಲೋಕಕ್ಕೆ ಕೊಡುವುದು ವೈಶ್ಯ ಜಾತಿ ಆದ್ದರಿಂದ ಆ ವೈಶ್ಯ ಜಾತಿಯ ಮೂಲಕ ಇಷ್ಟೆಲ್ಲ ಸಂಪತ್ತು ಬರಬೇಕು ಅಂತಾದರೆ ಅವರೊಳಗಿರುವ ಇಷ್ಟೆಲ್ಲ ದೇವತೆಗಳು ದೇವತೆಗಳ ಅಂತರ್ಯಾಮಿಯಾಗಿ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಅನುಗ್ರಹ ಅಂತ ತಿಳ್ಕೋಬೇಕು ಹೀಗೆ ಆಯಾ ಜಾತಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು ಅವರ ಅವರಂತರ್ಯಾಮಿಯಾಗಿ ಭಗವಂತನೇ ಅನಿರುದ್ಧಾದಿ ರೂಪಗಳಿಂದ ಇರ್ತಾನೆ ಅಂತ ಚಿಂತನೆ ಬಂದರೆ ಯಾವುದೇ ಜಾತಿಯಲ್ಲಿರ್ತಕ್ಕಂಥ ಜೀವರಾಶಿಗಳ ಮೇಲೆ ಕಿಂಚಿತ್ತೂ ತಾತ್ಸಾರ ಭಾವ ಅನ್ನೋದು ಬರೋದೇ ಇಲ್ಲ ಅವರ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದು ಆಯಾ ವರ್ಣಕ್ಕೆ ಭೀತವಾಗಿರ್ತಕ್ಕಂಥ ಕರ್ಮಾಚರಣೆಗಳನ್ನು ಅವರ ಮೂಲಕ ಮಾಡಿಸ್ತಾನೆ ಭಗವಂತ ಅಂತ ಚಿಂತನೆಯನ್ನು ಮಾಡಬೇಕು ಜಗತ್ತಿನಲ್ಲಿ ಎಲ್ಲ ವರ್ಣದವರ ಸೇವಾ ಕಾರ್ಯವು ಕೂಡ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಯಾರೊಬ್ಬರು ಇಲ್ಲದೇ ಇದ್ದರೂ ನಡೆಯೋದಿಲ್ಲ ಇದು ನಡಿಬೇಕು ಪರಸ್ಪರ ಒಬ್ಬರಿಂದ ಇನ್ನೊಬ್ಬರಿಗೆ ಅನ್ಯೋನ್ಯಾಶ್ರಯ ಆಗಬೇಕು ಅಂತಾದರೆ ಅದು ಭಗವಂತನ ಎಲ್ಲ ದೇವತೆಗಳ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಅನುಗ್ರಹದಿಂದ ಅಂತ ಅದನ್ನೇ ಚಾತುರ್ವರ್ಣೆ ಮಯ ಸೃಷ್ಟಮ್ ನಾಲ್ಕು ವರ್ಣಗಳನ್ನು ನಾನೇ ನಿಯಮನ ಮಾಡ್ತಕ್ಕಂಥವನ್ನು ನಾನೇ ಸೃಷ್ಟಿ ಮಾಡಿ ಗುಣ ಕರ್ಮ ವಿಭಾಗಶಃ ಅವರವರ ಗುಣಗಳಿಗೆ ಮತ್ತು ಅವರ ಆಚರಣೆ ಮಾಡ್ತಕ್ಕಂಥ ಕರ್ಮಗಳಿಗೆ ತಕ್ಕಂತೆ ಈ ಜಾತಿಯ ವ್ಯವಸ್ಥೆಯೇ ಹೊರತು ಮೇಲು ಕೀಳು ಅನ್ನೋ ರೀತಿಯಾಗಿ ಅಲ್ಲ ಅನ್ನೋದನ್ನು ಈ ಪದ್ಯದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು